ಲೆಸನ್ ನಂಬರ್ 10 ಶಾಲಿನಿ ತಮ್ಮ ಹರಿ ನೀನೇನಾ ಶಾಲಿನಿ ತಮ್ಮ ಹರಿ ನೀನೇನಾ ಹೌದು ನಾನೇ ಶಾಲಿನಿ ತಮ್ಮ ಹರಿ ಹೌದು ನಾನೇ ಶಾಲಿನಿ ತಮ್ಮ ಹರಿ ನೀನ್ ಎಷ್ಟನೇ ಕ್ಲಾಸು ನೀನ್ ಎಷ್ಟನೇ ಕ್ಲಾಸು ನಾನು ಏಳನೇ ಕ್ಲಾಸು ನಾನು ಏಳನೇ ಕ್ಲಾಸು ನಿನ್ ತಂಗಿ ಯಾವ ಕ್ಲಾಸು ನಿನ್ ತಂಗಿ ಯಾವ ಕ್ಲಾಸು ಅವಳು ಐದನೇ ಕ್ಲಾಸು ಅವಳು ಐದನೇ ಕ್ಲಾಸು ನೀವು ಶಾಲಿನಿಯ ಸ್ನೇಹಿತೆ ಶೀಲಕ್ಕ ಅಲ್ವಾ ನೀವು ಶಾಲಿನಿಯ ಸ್ನೇಹಿತೆ ಶೀಲಕ್ಕ ಅಲ್ವಾ ಹೌದು ಕಣೋ ಹೌದು ಕಣೋ ನೀವು ಎಷ್ಟನೇ ಕ್ಲಾಸು ನೀವು ಎಷ್ಟನೇ ಕ್ಲಾಸು ನಾನು ಎಂ ಎ ನಾನು ಎಂ ಎ ಎಂ ಎ ಮೊದಲನೇ ವರ್ಷಾನೋ ಕೊನೆ ವರ್ಷಾನೋ ಎಮ್ಮೆ ಮೊದಲನೇ ವರ್ಷಾನೋ ಕೊನೆ ವರ್ಷಾನೋ ನಂದು ಮೊದಲನೇ ವರ್ಷ ನಂದು ಮೊದಲನೇ ವರ್ಷ ಶಾಲಿನಿಯದು ಮೊದಲನೇ ವರ್ಷ ಶಾಲಿನಿಯದು ಮೊದಲನೇ ವರ್ಷ ಹೌದು ಕಣೋ ನಾನು ಶಾಲಿನಿ ಒಂದೇ ಕ್ಲಾಸು ಹೌದು ಕಣೋ ನಾನು ಶಾಲಿನಿ ಒಂದೇ class drills repetition drill repeat after me ನೀನು ಎಷ್ಟನೆಯ ಕ್ಲಾಸು ನೀನು ಎಷ್ಟನೆಯ ಕ್ಲಾಸು ಅವನು ಎಷ್ಟನೆಯ ಕ್ಲಾಸು ಅವನು ಎಷ್ಟನೆಯ ಕ್ಲಾಸು ಇವಳು ಒಂದನೆಯ ಕ್ಲಾಸು ಇವಳು ಒಂದನೆಯ ಕ್ಲಾಸು ರೂಪ ಎರಡನೆಯ ಕ್ಲಾಸು ರೂಪ ಎರಡನೆಯ ಕ್ಲಾಸು ಅವನು ಮೂರನೆಯ ಕ್ಲಾಸು ಅವನು ಮೂರನೆಯ ಕ್ಲಾಸು ಶೈಲಾ ನಾಲ್ಕನೆಯ ಕ್ಲಾಸು ಶೈಲಾ ನಾಲ್ಕನೆಯ ಕ್ಲಾಸು ಅವಳು ಐದನೆಯ ಕ್ಲಾಸು ಅವಳು ಐದನೆಯ ಕ್ಲಾಸು ಸುಶೀಲಾ ಆರನೆಯ ಕ್ಲಾಸು ಸುಶೀಲಾ ಆರನೆಯ ಕ್ಲಾಸು ನಾನು ಏಳನೆಯ ಕ್ಲಾಸು ನಾನು ಏಳನೆಯ ಕ್ಲಾಸು ದಯಾ ಎಂಟನೆಯ ಕ್ಲಾಸು ದಯಾ ಎಂಟನೆಯ ಕ್ಲಾಸು ಗೀತಾ ಒಂಬತ್ತನೆಯ ಕ್ಲಾಸು ಗೀತಾ ಒಂಬತ್ತನೆಯ ಕ್ಲಾಸು ನಿನ್ನ ತಂಗಿ ಯಾವ ಕ್ಲಾಸು ನಿನ್ನ ತಂಗಿ ಯಾವ ಕ್ಲಾಸು ನಿಮ್ಮ ಅಕ್ಕ ಯಾವ ಕ್ಲಾಸು ನಿಮ್ಮ ಅಕ್ಕ ಯಾವ ಕ್ಲಾಸು ರಮೇಶನ ನಾದಿನಿ ಯಾವ ಕ್ಲಾಸು ರಮೇಶನ ನಾದಿನಿ ಯಾವ ಕ್ಲಾಸು ಶಾಲಿನಿಯ ಅಣ್ಣ ಯಾವ ಕ್ಲಾಸು ಶಾಲಿನಿಯ ಅಣ್ಣ ಯಾವ ಕ್ಲಾಸು ನಿಮ್ಮದು ಮೊದಲನೇ ವರ್ಷಾನೋ ಕೊನೆಯ ವರ್ಷಾನೋ ನಿಮ್ಮದು ಮೊದಲನೆಯ ವರ್ಷಾನೋ ಕೊನೆಯ ವರ್ಷಾನೋ ನಿಮ್ಮ ಅಕ್ಕನದು ಎರಡನೆಯ ವರ್ಷಾನೋ ಮೂರನೆಯ ವರ್ಷಾನೋ ನಿಮ್ಮ ಅಕ್ಕನದು ಎರಡನೇ ವರ್ಷಾನೋ ಮೂರನೇ ವರ್ಷಾನೋ ಅವನು ನಾಲ್ಕನೆಯ ಕ್ಲಾಸೋ ಐದನೆಯ ಕ್ಲಾಸೋ ಅವನು ನಾಲ್ಕನೆಯ ಕ್ಲಾಸೋ ಐದನೆಯ ಕ್ಲಾಸೋ ಒಂದೇ ಕ್ಲಾಸು ಒಂದೇ ಕ್ಲಾಸು ಎರಡೇ ಪುಸ್ತಕ ಎರಡೇ ಪುಸ್ತಕ ಮೂರೇ ಹಣ್ಣು ಮೂರೇ ಹಣ್ಣು ನಾಲ್ಕೇ ಮನೆ ನಾಲ್ಕೇ ಮನೆ ಬಿಲ್ಡ್ ಅಪ್ ಡ್ರಿಲ್ ಮಾಡೆಲ್ ನಾಲ್ಕನೇ ಕ್ಲಾಸು ತಮ್ಮನೂ ನಾಲ್ಕನೇ ಕ್ಲಾಸು ಶಾಲಿನಿ ತಮ್ಮನೂ ನಾಲ್ಕನೇ ಕ್ಲಾಸು ನಾನು ಶಾಲಿನಿ ತಮ್ಮನೂ ನಾಲ್ಕನೇ ಕ್ಲಾಸು ನೌ ಬಿಲ್ಡ್ ಅಪ್ ಏಳನೇ ಕ್ಲಾಸು ಅಣ್ಣನೂ ಏಳನೇ ಕ್ಲಾಸು ಕಮಲನ ಅಣ್ಣನೂ ಏಳನೇ ಕ್ಲಾಸು ನಾನು ಕಮಲನ ಅಣ್ಣನೂ ಏಳನೇ ಕ್ಲಾಸು ಒಂದೇ ಕ್ಲಾಸು ಅವನೂ ಒಂದೇ ಕ್ಲಾಸು ನಾನು ಅವನು ಒಂದೇ ಕ್ಲಾಸು ಟ್ರಾನ್ಸ್ಫರ್ಮೇಷನ್ ಡ್ರಿಲ್ ಮಾಡಲ್. ಕುಸುಮ ಐದನೆಯ ಕ್ಲಾಸು ಕುಸುಮ ಎಷ್ಟನೇ class now transform Suma M A ಮೊದಲ ವರ್ಷ ಸುಮ ಎಂಎ ಎಷ್ಟನೇ ವರ್ಷ ರವಿ ಎಂಟನೆಯ ಕ್ಲಾಸು ರವಿ ಎಷ್ಟನೆಯ ಕ್ಲಾಸು ಶಾಲಿನಿಯ ತಂಗಿ ಮಾಲಿನಿ ಒಂದನೆಯ ಕ್ಲಾಸು ಶಾಲಿನಿಯ ತಂಗಿ ಮಾಲಿನಿ ಎಷ್ಟನೇ ಕ್ಲಾಸು ಮಾಡೆಲ್ ನೀನು ಶಾಲಿನಿಯ ತಮ್ಮ ಹರಿ ಶಾಲಿನಿಯ ತಮ್ಮ ಹರಿ ನೀನೇನಾ ನೌ ಟ್ರಾನ್ಸ್ಫಾರ್ಮ್ ಅವಳು ಕುಸುಮನ ತಂಗಿ ಮಧು ಕುಸುಮನ ತಂಗಿ ಮಧು ಅವಳೇನಾ ಅದು ರವಿಯ ಮನೆಯ ನಾಯಿ ರವಿಯ ಮನೆಯ ನಾಯಿ ಅದೇನಾ ನೀವು ಮಾಲಿನಿಯ ತಂದೆ ಮಾಲಿನಿಯ ತಂದೆ ನೀವೇನಾ ಸಬ್ಸ್ಟಿಟ್ಯೂಷನ್ ಡ್ರಿಲ್ ಮಾಡೆಲ್ ನಿನ್ನ ತಂಗಿಯ ಮಗಳು ಯಾವ ಕ್ಲಾಸು ಅಣ್ಣ ನಿನ್ನ ಅಣ್ಣನ ಮಗಳು ಯಾವ ಕ್ಲಾಸು ಎಷ್ಟು ನಿನ್ನ ಅಣ್ಣನ ಮಗಳು ಎಷ್ಟನೆಯ ಕ್ಲಾಸು ಅವನ ಅವನ ಅಣ್ಣನ ಮಗಳು ಎಷ್ಟನೆಯ ಕ್ಲಾಸು ಮಗ ಅವನ ಅಣ್ಣನ ಮಗ ಎಷ್ಟನೆಯ ಕ್ಲಾಸು ನೌ ಸಬ್ಸ್ಟಿಟ್ಯೂಟ್ ನಿಮ್ಮ ನಾದಿನಿಯ ಅಕ್ಕನ ಮಗು ಎಷ್ಟನೆಯ ಕ್ಲಾಸು ತಂದೆ ನಿಮ್ಮ ತಂದೆಯ ಅಕ್ಕನ ಮಗು ಎಷ್ಟನೆಯ ಕ್ಲಾಸು ಮೊಮ್ಮಗ ನಿಮ್ಮ ತಂದೆಯ ಅಕ್ಕನ ಮೊಮ್ಮಗ ಎಷ್ಟನೆಯ ಕ್ಲಾಸು ಯಾವ ನಿಮ್ಮ ತಂದೆಯ ಅಕ್ಕನ ಮೊಮ್ಮಗ ಯಾವ ಕ್ಲಾಸು ಕಮಲಮ್ಮ ಕಮಲಮ್ಮನ ತಂದೆಯ ಅಕ್ಕನ ಮೊಮ್ಮಗ ಯಾವ ಕ್ಲಾಸು ತಾಯಿಯ ಕಮಲಮ್ಮನ ತಾಯಿಯ ಅಕ್ಕನ ಮೊಮ್ಮಗ ಯಾವ ಕ್ಲಾಸು